ಒಂದು ಗಾಲಿ ಹಾಕಿದ ರಥ ಅದರ ಅಂದ ಚಂದದಿಂದ ಬಂದು ಕುಳಿತ ಅರುಣ ಸಾರಥಿ ಅರುಣ ಸಾರಥಿ ಹಾರ ಮಕುಟ ಕುಂಡಲದಿಂದ ಕಿರೀಟ ಶಂಕು ಚಕ್ರದಿಂದ ಸಾಗ್ರ ಕಿರಣ ಜ್ವಾಲೆಯಿಂದ ಸ್ವಾಮಿ ಬಾರೋ ಪ್ರೇಮದಿಂದ ಮೂರು ಮೂರ್ತಿನಿ ದಿವಾಕರ ಪಾಲಿಸನ್ನ ದಿವಾಕರ ಪಾಲಿಸನ್ನ ಒಂದು ಗಾಳಿ ಹಾಕಿದ ರಥ ಅದರ ಅಂದ ಚಂದ್ರದಿಂದ ಬಂದು ಕುಳಿತ ಅರುಣ ಸಾರಥಿ ಜಗತಿ ಜ್ಯೋತಿ ರೂಪನಾಗಿ ಸೋರ್ಪನೆ ಜನನ ಮರ ಬಿಲ್ಲ ನಿನಗೆ ಜಾತಿ ಭೇದವಿಲ್ಲ ನಿನಗೆ ಜನನ ಮರಣ ಬಿಡಿಸುವಂತ ಭವತು ರಾಜ ಸೂರ್ಯ ನೀನೆ ಜನನ ಮರಣ ಬಿಡಿಸುವಂತ ಭವತು ರಾಜ ಸೂರ್ಯ ನೀನೆ ಒಂದು ಗಾಲಿ ಹಾಕಿದ ರಥ ಅಡರ ಅಂದ ಚಂದ್ರದಿಂದ ಬಂದು ಕುಳಿತ ಅರುಣ ಸಾರಥಿ ಅರುಣ ಸಾರಥಿ ಅರುಣಾರತಿ